ಸರ್ವಧರ್ಮಾನಿತಿ ಸರ್ವಕರ್ಮಸನ್ಯಾಸ ಉಪದಿಷ್ಟ ಮಾಮೇಕಂ ಶರಣಂ ವ್ರಜಾಯಿತಿ ಇತಿ ಪರಭಕ್ತಿಶಬ್ದವಾಚ್ಯ ಜ್ಞಾನನಿಷ್ಠ ದೇವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿತೆ ಇತ್ಯಪಿ ಅತ್ರ ಅನುಸಂಧೇಯಂ ಏವಂ ಲಿಖಿತಮಸ್ತಿ ತತ್ರ ತತ್ರ ಏವಂ ಸತಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇವ ಮಾಯಾವಿನಂ ಸ್ವಾತ್ಮಭೂತಂ ಸರ್ವಾತ್ಮನ ಯೇ ಪ್ರಪದ್ಯಂತೆ ತೇ ಮಾಯಾಮೇತಾಂ ಸರ್ವಭೂತಮೋಹಿನೀಂ ತರಂತಿ ಅತಿಕ್ರಾಮಂತಿ ಸಂಸಾರಬಂಧನ ಮುಚ್ಚ್ಯಂತೆ ಇತ್ಯರ್ಥಃ ಭಗವದ್ಭಕ್ತಾಪಿ ವಿಶಿಷ್ಯ ಅಧಿಕ್ರಿಯಂತೆ ಅಸ್ಮಿನ್ ಗೀತಾಶಾಸ್ತ್ರೆ ಇದಂತೇನ ತಪಸ್ಕಾಯಾನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೆ ನ ಚ ಮಾಂ ಯೋಭ್ಯಸೂಯತಿ ಚ ಇಮಂ ಧರ್ಮ್ಯಂ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ ಅತ್ರ ಜ್ಞಾನಯಜ್ಞೇನ ನಾತ್ಮಜ್ಞಾನಂ ವಿವಕ್ಷಿತಂ ಅತಯವ ಭಾಷ್ಯೆ ಏವಂ ಲಿಖಿತಂ ಜ್ಞಾನಯಜ್ಞೇನ ವಿಧಿ ಜಪ ಉಪಾಂಶು ಮಾನಸಾನಾಂ ಯಜ್ಞಾನಾಂ ಜ್ಞಾನಯಜ್ಞೋ ಮಾನಸತ್ವಾತ್ ವಿಶಿಷ್ಟತಮಃ ಇತ್ಯತಃ ತೇನ ಜ್ಞಾನಯಜ್ಞೇನ ಗೀತಾಶಾಸ್ತ್ರಸ್ಯ ಅಧ್ಯಯನ ಸ್ತೂಯತೆ ಫಲವಿಧಿರೇವ ವಾ ಕಚ್ಚಿದೇತಚ್ಯುತಂ ಪಾರ್ಥ ತ್ವಯೇಕಾಗ್ರೇಣ ಚೇತಸ ಕಚ್ಚಿತ್ ಜ್ಞಾನ ಸಮೂಹ ಪ್ರಣಷ್ಟಸ್ತೆ ಧನಂಜಯ ಇತಿ ಶ್ರವಣಂ ಮುಖ್ಯಾಧಿಕಾರಿ ಕೃತಂ ಭಾಷ್ಯಂ ಶ್ರುತಂ ಶ್ರವಣೇನ ಅವಧಾರಿತಂ ಹೇ ಪಾರ್ಥ ತ್ವಯಾ ಏಕಾಗ್ರೇಣ ಚೇತಸ ಚಿತ್ತೇನ ಕಿಂವಾ ಪ್ರಮಾದತಃ ಕಚ್ಚಿದ ಅಜ್ಞಾನ ಸಮೂಹ ಅಜ್ಞಾನ ನಿಮಿತ್ತ ಸಮೂಹ ವಿಚಿತ್ತಭಾವ ಅವಿವೇಕ ಸ್ವಾಭಾವಿಕ ಕಿಂ ಪ್ರಣಷ್ಟ ಯದರ್ಥೋಯಂ ಶಾಸ್ತ್ರಶ್ರವಣಾಯಾಸ ತವ ಮಮ ಚ ಉಪದೇಷ್ಟುತ್ವಾಯಾಸ ಇತಿ ತಸ್ಯ ಸಮಾಧಿ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾದ್ಮಯಾಚಿತ ಇತಿ ಪ್ರತಿವಚನಮಿ ದತ್ತಂ ಪೂರ್ವಂ ಉಪಕ್ರಮೋಪಸಂಹಾರ ಅಭ್ಯಾಸಿಂಗಾ ದರ್ಶಿತ ಶಾಸ್ತ್ರ ಪ್ರವೃತ್ತಿ ನಿಮ್ದಸಮೇ ಇಂಥ ತಶಿಷ್ಟಾ ವಿಚಾರ್ಯಾ ಉಪಕ್ರಮೋಪಸಂಹಾರಾಭ್ಯ ಜ್ಞಾನ ಕರ್ಮಯೋಗ ಅಸ್ತಿತ್ ಎತ್ತಾತೌ ತಸ್ಮೌ ಅಪೂರ್ವತಿಂಗ ಶಾಸ್ತ್ರೋಪಸಂಹಾರೇ ಮನ್ಮನಾ ಇದು ದರ್ಶಿತ तस्य गीताशास्त्रस्य फलं मध्ये मध्ये दर्शयति तत्र द्वितीय अध्यायेष्वपि स्थित् एषा ब्राह्मे स्थितिः पार्थ नैनां प्राप्य विमुह्यते स्थित्वा स्यामन्तकालेऽपि ब्रह्मनिर्वाणं पृच्छति इति एतादृशाः श्लोकाः फललिङ्गार्थे द्रष्टव्याः य इमं परमं गुह्यं मद्भक्तेषभिदास्यति भक्तिं मे परां कृत्वा मामे वेश्यत्य संशयः इति भक्तिरपि स्तुता अध्येष्यते च इमं धर्म्यम् इत्यत्र ಜ್ಞಾನಮಿ ಸ್ತುತಂ ಏವಂ ಜ್ಞಾನಭಕ್ತಿಸ್ತುತತ್ವಾತ್ ಅರ್ಥವಾದೋಪಿ ಅಸ್ಮಿನ್ ಶ್ಲೋಕೆ ಗರ್ಭಿತಃ ಇಷ್ಟಾಯ ಮಿತ್ರಾಯ ಅರ್ಜುನಾಯ ಏವಂ ಕುರು ಏವಂ ಮಾಕಾರ್ಷಿ ಇತಿ ನೋಕ್ತವಾನ್ ಮಧ್ಯೆ ಮಧ್ಯೆ ಯುಕ್ತಿಯ ಸಹ ದರ್ಶಿತವಾನ್ ತತ್ ಉಪಪತ್ತಿಲಿಂಗಂ ಕುತ್ರ ಇತ್ಯುಕ್ತೆ ಜ್ಞೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಇತ್ಯಾದಿ ಶ್ಲೋಕಾಹ ಉಪಪತ್ಯರ್ಥ ಉಕ್ತಾಹ ಭಗವತ ಏವಂ ಪ್ರಶ್ನ ಪ್ರತಿವಚನಾಭ್ಯಾಂ ಷಡ್ಲಿಂಗೈ ಇದಮವಗಮ್ಯತೆ ಯತ್ ಮೋಹ ಅಪಸರಣಮೇವ ಶಾಸ್ತ್ರಸ್ಯ ದೃಷ್ಟಂ ಪರಂ ಫಲಮಿತಿ ಏತತ್ ಪುರಸ್ತಾದುಕ್ತಂ ಶೋಕಮೋಹ ವಿಚ್ಛೇದಾರ್ಥಮೇವ ಗೀತಾಶಾಸ್ತ್ರ ಪ್ರವೃತ್ತಿ ಸ ಚ ವಿಚ್ಛೇದ ಸರ್ವಕರ್ಮಸನ್ಯಾಸಪೂರ್ವಕಾತ್ ಆತ್ಮಜ್ಞಾನಾದ್ಧರ್ಮಾತ್ ಭವತಿ ಇತಿ ತದೇವ ಅತ್ರಾಪಿ ಉಪಸಂಹಾರೆ ಉಕ್ತಂ ಅನೇನ ಭಗವಾನ್ ವೇದಾತ್ಮ ನಾರಾಯಣಃ ಪ್ರಿಯತಾಂ यत्प्रसादात् गीताशास्त्रार्थवधारणं कृत्वा कृतकृत्यासुः मुमुक्षवः इति सम्प्रार्थ्य